ಲಾಕ್ಡೌನ್ ಸ್ಟಾರ್ಟ್ ಆದಮೇಲೆ ಐ ನೋಟಿಸ್ಡ್ ನನ್ನ ಮೂಡಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ಸ್ ಇದೆ ಅಂತ and I start to track that on a daily basis I hope you had a great Saturday ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಜಸ್ ಅರವಿಂದ್ ಸಸ್ಯನ ಭಾನುವಾರದ ಸಂಚಿಕೆಗೆ ನಿಮಗೆ ಸ್ವಾಗತ I have a question for you ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮ ಮೂಡ್ ಅಥವಾ ಎಮೋಷನ್ ಎಷ್ಟು ಬಾರಿ ಚೇಂಜ್ ಆಗುತ್ತೆ ಒಂದು ಕಾಂಟ್ರರಿ ಕ್ವೆಶ್ಚನ್ ಕೂಡ ಇದೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮ್ಮ ಮೂಡ್ ಅಥವಾ ಎಮೋಷನ್ ಎಷ್ಟು ಬಾರಿ ಕಾನ್ಸ್ಟೆಂಟ್ ಆಗಿ ಒಂದಕ್ಕೆ ಸೀಮಿತವಾಗಿರುತ್ತೆ in simple words number one ಎಷ್ಟು ಸರ್ತಿ ಖುಷಿಯಿಂದ ಬೇಜಾರು ಬೇಜಾರಿಂದ ಕೋಪ ಕೋಪದಿಂದ ಸಂತೋಷ ಹೀಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಆ್ಯಂಡ್ ನಂಬರ್ ಟು ಎಷ್ಟು ಸರ್ತಿ ಒಂದೇ ಮೂಡ್ ಅಥವಾ ಎಮೋಷನ್ನ ಜೊತೆಗೆ ಕಾಲ ಕಳಿತೀರಿ ಇವತ್ತಿನ ಕಾನ್ವರ್ಸೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ ಸೊ ಸ್ಟೇ ವಿತ್ ಮೀ ಕಳೆದ ಭಾನುವಾರ ಜನವರಿ ಒಂಬತ್ತನೇ ತಾರೀಕು ಫೀಲಿಂಗ್ ಲಾಸ್ಟ್ ಅನ್ನೋದರ ಬಗ್ಗೆ ಎಪಿಸೋಡ್ ಅನ್ನು ಮಾಡಿದ್ವಿ ಅದರಲ್ಲಿ ನನ್ನ ಅನ್ನ ಶೇರ್ ಮಾಡ್ಕೊಂಡಿದ್ದೆ not exactly feeling lost feeling lost ಅಂತ ಬಟ್ ಎಲ್ಲೋ ಒಂದು ಕಡೆ ಲಾಸ್ಟ್ ಅನ್ನೋ feeling lonely feeling I don't know exactly. I was checking into myself every day and every night. You know, that a strange feeling. As <laughs> humans ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುವಂತಹ ಫೀಲಿಂಗ್ ಅಥವಾ ಎಮೋಷನ್ಸ್ನ ಕಾರಣವನ್ನು ಹುಡುಕ್ತಾ ಇರ್ತೀವಿ we are experts in that ಎಲ್ಲಿ ಸ್ಟಾರ್ಟ್ ಆಯಿತು ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಆಯಿತು ಅಂತ ನಾವು ಹುಡುಕ್ಬೋದು but we don't often observe ಎಲ್ಲಿ ಆ ಫೀಲಿಂಗ್ ಅಥವಾ ಎಮೋಷನ್ ಎಂಡ್ ಆಗುತ್ತೆ ಅಂತ ಯಾವ ಪಾಯಿಂಟಲ್ಲಿ ಆ ಫೀಲಿಂಗ್ ಎಂಡ್ ಆಗುತ್ತೆ ಅಂತ it really help me to less fixated on things if you know what I mean so my suggestion is often ಒಂದು ಎಮೋಷನ್ ಅಥವಾ ಫೀಲಿಂಗ್ಸ್ ಫೀಲಿಂಗ್ಸ್ ಯಾವಾಗ ಎಂಡ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದ್ರಿಂದ maybe will be less fixated on that before you get into the day probably ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ I wish you all best and happy ಭಾನುವಾರ ಅರ್ಬನ್ ಸಸ್ಯ ಪಾಡ್ಕಾಸ್ಟನ್ನು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ರಜಸ್ ಮತ್ತೆ ಸಿಗೋಣ